ನಾಮ ಹಾಕುವೆನು ಬನ್ನಿರಿ ಎಂದು ನಾಮ ಹಾಕುವೆನು ಬನ್ನಿರಿ ಎಂದು ನಾಮದಯ್ಯ ಬಂದ ನಾಮದಯ್ಯ ಬಂದ ನಾಮವದಪ್ಪನೆ ಮೊಗದಲ್ಲಿ ತಿಡಿ ನಾಮವದಪ್ಪನೆ ಮೊಗದಲ್ಲಿ ತಿಡಿ ಸೋಮಯಾದಿ ಮರಿಮಗನೆಂದು ಆ ಮರಿ ಮರಿಮಗನೆಂದು ನಾಮ ಹಾಕುವನು ಬನ್ನಿರಿ ಎಂದು ನಾಮ ಹಾಕುವನು ಬನ್ನಿರಿ ಎಂದು ರಾಮದಯ್ಯ ಬಂದ ನಾಮದಯ್ಯ ಬಂದ ಕಾಕಾಯನಿಗೆ ಕೊಡಿ ಸ್ವರ್ಗಕ್ಕೆ ಹೋಗಿರಿ ಕಾಕಾಯನಿಗೆ ಕೊಡಿ ಸ್ವರ್ಗಕ್ಕೆ ಹೋಗಿರಿ ಈಗ ನಂದೆನ್ನೀರಿ ಈಶಾಗೆ ನಾಕಳು ಇದೆ ನಂದೆನನ್ನಿರಿ ಈಶಾಗೆ ನಾಕಳು ಇದೆ ನಂದನ್ನೀರಿ ಈಶಾಗೆ ನಾಕಳು ಇದೆ ನಂದನ್ನೀರಿ ಈಶಾನು ಏನಂತ ಎದುರಿಗೆ ಬಂದು ಈಶಾನು ಏನಂತ ಎದುರಿಗೆ ಬಂದು ಈ ನಾನು ಕೊಡುವನು ನಿಮಗೆ ನಾಮಡಯ್ಯ ಬಂದ ನಾಮಡಯ್ಯ ಬಂದ ನಾಮ ಬಾಕೋಬೇಕು பன்னீரி என்றார்